ಮಣ್ಣಿಂದ ಹೊನ್ನ ತೆಗೆವ ನಮ್ಮ ಜೀವನ ಮಣ್ಣಿಂದ ಹೊನ್ನ ತೆಗೆವ ನಮ್ಮ ಜೀವನ ದುಡಿಮೆಯ ದೇವರೆಂಬ ನುಡಿಯು ಪಾವನ ದುಡಿಮೆಯೇ ದೇವರೆಂಬ ನುಡಿಯೋ ಪಾವನ ಮುಗಿಲ ಮೋಡ ಆಕಾಶದಿ ಕವಿಯೇ ಮುಗಿಲ ಮೋಡ ಆಕಾಶದಿ ಕವಿಯೇ ಸಿಡಿ ಸಿಡಿದು ನೀರಾಗಿ ತಾಹರಿಯೇ ಸಿರಿ ಸಿರಿದು ನೀರಾಗೀತ ಹರಿಯೇ ಎತ್ತು ನೋಗನೆ ಗೀಲನ್ನು ಹಿಡಿದು ಹರಡುವ ಎತ್ತು ನೋಗನೆ ಗೀಲನ್ನು ಹಿಡಿದು ಹರಡುವ ಕರ್ಮ ಭೂಮಿಯಲ್ಲಿ ಬೀಜ ಬಿತ್ತುವ ಕರ್ಮ ಭೂಮಿಯಲ್ಲಿ ಬೀಜ ಬಿತ್ತುವ ಬಿತ್ತೋಣ ಪೈರ ಬೆಳಸೋಣ ಬೆಳಸೋಣ ಬಿತ್ತೋಣ ಪೈರ ಬೆಳಸೋಣ ಪೈರನು ಕೊಯ್ದು ಕಟ್ಟನು ಕಟ್ಟಿ ಹಿಡೋವ ಪೈರನು ಕೊಯ್ದು ಕಟ್ಟನು ಕಟ್ಟಿ ಹಿಡೋವ ಮೋಟೆಯ ಕಟ್ಟಿ ಪೈರರಾಗಿ ಹೋರುವ ಲೇ ಅವಳ ನೆನೆಯುವ ಭೂಮಿ ತಾಯಿ ಜಗದ ಮಾತೆ ಅವಳ ನೆನೆಯುವ ನೆನೆಯೋಣ ಅವಳ ಭಜಿಸೋಣ ನೆನೆಯೋಣ ಅವಳ ಭಜಿಸೋಣ ನೆನೆಯೋಣ ಅವಳ ಭಜಿಸೋಣ